ಬಾರೋ ಗಣಪ ಸೊಂಡಿಲ ಮೇಲಕ್ಕೆ ಎತ್ತಿಕೊಂಡು ಹಾವನ್ನು ಸೊಂಟಕ್ಕೆ ಸುತ್ತಿಕೊಂಡು ಕಾಲಿಗೆ ಗೆಜ್ಜೆಯ ಕಟ್ಟಿಕೊಂಡು ಬಾರ ಬಾರ ಬಾರ ಗಣಪ ಎಲ್ಲಿ ಬಿದ್ದೆಯೋ ಕೈ ಬಿಡು ಏಕೆ ಎಲ್ಲಿ ಹೋಯಿತು ಚಂದ ಹಿಡಿದು ಹೋದರೆ ಹೋಗಲಿ ಬೈಸ್ಕಲ್ ಕೊಡುವ ಟ್ರಿನ್ ಟ್ರಿನ್ ಟ್ರಿನ್ ಟ್ರಿನ್ ಬಾರಿತು ಬೆಲ್ಲು ಬಾರು ಬಾರೋ ಬಾರೋ ಗಣಪ ಗೌರಿಯು ನಿನ್ನ ಬೈದಳೇನೋ ಕಡುಬು ಹೋದಣ ಕೊಡಲಿಲ್ಲ ಬೇಡ ಗೌರಿಯು ನಿನ್ನ ಬೈದಳೇನೋ ಕಡುಬು ರಣ ಕೊಡಲಿಲ್ಲವೇನೋ ಅಮ್ಮನು ಮಾಡಿದ ಹೋಳಿಗೆ ದ್ರಾಕ್ಷಿ ಎಲ್ಲವ ನಿನಗೆ ಕೊಡಿಸುವೆ ನಾನು ಅಮ್ಮನು ಮಾಡಿದ ಹೋಳಿಗೆ ದ್ರಾಕ್ಷಿ ಎಲ್ಲವ ನಿನಗೆ ಕೊಡಿಸುವೆ ನಾನು ಬಾ ಮೇಲಕ್ಕೆ ಎತ್ತಿಕೊಂಡು ಹಾವನ್ನು ಸೊಂಟಕ್ಕೆ ಸುತ್ತಿಕೊಂಡು ಕಾಲಿಗೆ ಗೆಜ್ಜೆಯ ಕಟ್ಟಿಕೊಂಡು ಬಾರೋ ಬಾರೋ ಬಾರೋ ಗಣಪ